ಹರಿ ಓಂ ಶಿವಪುರಾಣ ಮಹಾತ್ಮ್ಯದಲ್ಲಿ ಎರಡನೇ ಅಧ್ಯಾಯ ಶಿವಪುರಾಣ ಶ್ರವಣದಿಂದ ಯಾರ್ಯಾರು ಸದ್ಗತಿಯನ್ನು ಹೊಂದಿರುವರೆಂದು ಶೌನಕ ಋಷಿಯ ಪ್ರಶ್ನೆ ಸೂತನು ದೇವರಾಜನೆಂಬ ಬ್ರಾಹ್ಮಣನ ಉಪಾಖ್ಯಾನವನ್ನು ವಿವರಿಸುವುದು ದೇವರಾಜನ ದುರಾಚಾರಿಯಾಗಿದ್ದರೂ ಶಿವಪುರಾಣ ಶ್ರವಣದಿಂದ ಅವನಿಗೆ ಕೈಲಾಸ ಪ್ರಾಪ್ತಿಯು ಇದು ಎರಡನೇ ಅಧ್ಯಾಯದ ವಿಷಯ ವಸ್ತು ಶ್ರೀ ಅಥ ಶ್ರೀ ಶಿವಮ ಪುರಾಣ ಮಾಹಾತ್ಮ್ಯೆ ದ್ವಿತೀಯೋಧ್ಯಾಯ ಶೌನಕ ಉಚ ಸೂತಸೂತ ಮಹಾಭಾಗಧನ್ಯಸ್ತ ಪರಮಾರ್ಥವಿತ್ ಅದ್ಭುತೇಯಂ ಕಥಾ ದಿವ್ಯಾ ಶ್ರಾವಿತ ಕೃಪಯಾ ಹಿನಃ ಶೌನಕ ಮುನಿಯು ಸೂತನನ್ನು ಪ್ರಶ್ನೆ ಮಾಡುವನು ಎಲೆ ಪೂಜ್ಯನಾದ ಸೂತ ಮುನಿಯೇ ನೀನೇ ಧನ್ಯನು ನೀನೇ ಪರಮಾರ್ಥವನ್ನು ತಿಳಿದವನು ಪರತತ್ವವನ್ನು ಬಲ್ಲವನು ನಮ್ಮ ಮೇಲೆ ದಯವಿಟ್ಟು ಅದ್ಭುತವಾದ ಈ ದಿವ್ಯ ಕಥೆಯನ್ನು ನಮಗೆ ಹೇಳಿರುತ್ತೀಯೆ ಅಘೋಘ ವಿಧ್ವಂಸಕರಿ ಮನಃಶುದ್ಧಿ ವಿಧಾಯಿನಿ ಶಿವಸಂತೋಷ ಜನನೀ ಕಥೆಯಂ ಅದ್ಭುತ ಈ ಶಿವಕಥಾಶ್ರವಣವು ಸಮಸ್ತ ಪಾಪಗಳನ್ನು ಧ್ವಂಸ ಮಾಡಿ ಮನಃಶುದ್ಧಿಯನ್ನುಂಟು ಮಾಡುವುದು ಈ ಕಥೆಯನ್ನು ಹೇ ಕೇಳುವುದರಿಂದ ಶಿವನಿಗೆ ಸಂತೋಷವನ್ನು ಉಂಟು ಮಾಡಿದಂತಾಗುವುದು ಇದಕ್ಕೆ ಸಮಾನವಾದ ಕಥೆಯು ಈ ಭೂಮಿಯಲ್ಲಿ ಮತ್ತೊಂದಿಲ್ಲ ಏತತ್ ಕಥಾ ಸಮಾನಂ ನ ಭೂವಿ ಕಿಂಚಿತ್ ಪರ ಪರಂ ನಿಶ್ಚಯೇನೇತಿ ವಿಜ್ಞಾತಮಸ್ಮಾಭಿ ಕೃಪಯಾ ಅಥವಾ ಇದಕ್ಕೆ ಸಮಾನವಾದ ಕಥೆಯು ಈ ಭೂಮಿಯಲ್ಲಿ ಮತ್ತೊಂದಿಲ್ಲ ಪರಾಪರ ಸ್ವರೂಪವನ್ನು ತಿಳಿಸುವ ಇಂತಹ ಅದ್ಭುತವಾದ ಶಿವಕಥಾಮೃತವನ್ನು ನಿನ್ನ ಅನುಗ್ರಹದಿಂದ ನಾವು ಕೇಳಿ ತಿಳಿದುಕೊಂಡೆವು ಕೇಕೆ ಕೇ ವಿಶುದ್ಧಂತ್ಯನಯ ಕಥಯ ಪಾಪಿನಃ ಕಲವು ವದತಾನ್ ಕೃಪಯಾ ಸೂತ ಸುಕೃತಾರ್ಥಂ ಭುವನಂ ಕುರು ಎಲೆ ಸೂತನೆ ಈ ಕಲಿಯುಗದಲ್ಲಿ ಎಂತೆಂತಹ ಪಾಪಿಗಳು ಈ ಪುರಾಣ ಶ್ರಮದಿಂದ ಶುದ್ಧರಾಗುವರು ಅದನ್ನೆಲ್ಲ ನಮಗೆ ದಯವಿಟ್ಟು ವಿಸ್ತಾರವಾಗಿ ತಿಳಿಸು ಅದರಿಂದ ನೀನು ಲೋಕೋಪಕಾರವನ್ನು ಮಾಡಿದಂತಾಗುವುದು ಎಂದರು ಸೂತ ಆಚ ಮಾನವಾ ಪಾಪಕೃತೋ ದುರಾಚಾರರತಾ ಖಲಾಹ ಕಾಮಾದಿ ನಿರತ ನಿತ್ಯಂ ತೇಪಿ ಶುದ್ಧಂತ್ಯನೇನ ವೈ ಸೂತನು ಹೇಳುತ್ತಾನೆ ಈ ಪುರಾಣ ಶ್ರವಣದಿಂದ ಪಾಪವನ್ನು ಮಾಡಿರುವ ಮಾನವರು ಕೆಟ್ಟ ನಂಡತೆಯಿಂದಿರುವ ದುಷ್ಟರು ಕಾಮಿಗಳು ಕೂಡ ಪರಿಶುದ್ಧರಾಗುವರು ಅರ್ಥಾತ್ ಸದಾಚಾರವನ್ನು ಹೊಂದುವರು ಮತ್ತು ತನ್ಮೂಲಕ ಶಿವ ಸಾಹಿತ್ಯವನ್ನು ಪಡೆಯುವರು ಜ್ಞಾನಯಜ್ಞ ಪರೋಯಂ ವೈ ಭುಕ್ತಿ ಪ್ರದಸ್ತಥ ಶೋಧನ ಸರ್ವಪಾಪಾನಾಂ ಶಿವಸಂತೋಷಕಾರಕ ಜ್ಞಾನವೆಂಬ ಯಜ್ಞವು ಪರಾಪರ ಸ್ವರೂಪ ಜ್ಞಾನವು ಪರ ಅಪರ ಆತ್ಮ ಅನಾತ್ಮ ಜ್ಞಾನವು ಎಂದರೆ ಶಿವತತ್ವ ಸ್ವರೂಪ ಜ್ಞಾನವು ಭುಕ್ತಿಯನ್ನು ಅಂದರೆ ಭೋಗವನ್ನು ಮುಕ್ತಿಯನ್ನು ಮೋಕ್ಷವನ್ನು ಕೂಡುವುದಾಗಿಯೂ ಎಲ್ಲ ಪಾಪಗಳನ್ನು ನಾಶ ಮಾಡುವುದಾಗಿಯೂ ಮತ್ತು ಈಶ್ವರನಿಗೆ ಸಂತೋಷವನ್ನುಂಟು ಮಾಡುವುದಾಗಿಯೂ ಇರುವುದು ತೃಷ್ಣಾಕುಲ ಸತ್ಯಹೀನಾ ಪಿತೃಮಾತೃವಿದೂಷಕಾ ದಾಂಭಿಕಾ ಹಿಂಸಕ ಹಿಂಸಕ ಚೇಪಿ ವೈ ಈ ಜ್ಞಾನ ಅಂದರೆ ಪರಾಪರ ತತ್ವ ವಿಚಾರದಿಂದ ಸುಳ್ಳು ಹೇಳುವವರು ತಂದೆ ತಾಯಿಗಳನ್ನು ದೂಷಿಸುವವರು ದಂಭಾಚಾರ ನಿರತರು ಹಿಂಸೆಯನ್ನು ಮಾಡುವವರು ಕೂಡ ಪರಿಶುದ್ಧರಾಗುತ್ತಾರೆ सोवर्णाश्रमधर्मेभ्यो वर्जिता मत्सरान्विताः ज्ञानयज्ञेन तेनेन ಸಂಪುನಂತಿ ಕಲಾವಪಿ ಕುಲಹೀನನು ಜಾತಿಹೀನನು ಧರ್ಮಹೀನನು ಅಸೂಯೆಯಿಂದ ಕೂಡಿದವನು ಕೂಡ ಅಧರ್ಮ ಪ್ರಧಾನವಾದ ಕಲಿಯುಗದಲ್ಲಿಯೂ ಸಹಿತ ಈ ಪರಾಪರ ಶಿವತತ್ವಜ್ಞಾನದಿಂದ ಪವಿತ್ರನಾಗುವನು ಛಲಛದ್ ಚ ಯೇ ಚ ಕ್ರೂರಾಸ್ತು ಸುನಿರ್ದಯಾ ಜ್ಞಾನಯಜ್ಞೇನ ತೇನೇನ ಸಂಪುನಂತಿ ಕಲಾವಪಿ ಹಠಗಾರರು ಮೋಸ ಮಾಡುವವರು ಕ್ರೂರರು ಇಲ್ಲದವರು ಕೂಡ ಅಧರ್ಮ ಪ್ರಧಾನವಾದ ಕಲಿಯುಗದಲ್ಲೂ ಸಹಿತ ಈ ಜ್ಞಾನಯಜ್ಞದಿಂದ ಪವಿತ್ರರಾಗುವರು ಬ್ರಹ್ಮ ಸ್ವಪುಷ್ಟಾ ಸತತಂ ವ್ಯಭಿಚಾರರತಾಶ್ಚಯೇ ಜ್ಞಾನಯಜ್ಞೇನ ತೇ ಅನೇನ ಸಂಪುನಂತಿ ಕಲಾವಪಿ ಬ್ರಹ್ಮಜ್ಞಾನವಿಲ್ಲದವರು ಬ್ರಹ್ಮಸು ಅಪುಷ್ಟಾ ಯಾವಾಗಲೂ ವ್ಯಭಿಚಾರ ಮಾಡುವವರು ಈ ಜ್ಞಾನಯಜ್ಞದಿಂದ ಯಜ್ಞದಿಂದ ಕೂಡ ಪರಿಶುದ್ಧರಾಗುವರು ಸದಾ ಪಾಪ್ರತಾ ಯೇ ಚ ಏಷತಾ ಏಷಠಾತಿ ದುರಾಶಯ ಜ್ಞಾನಯಜ್ಞೇನ ತೇನೇನ ಸಂಪುನಂತಿ ಕಲಾವಪಿ ಈ ಪರಾವರತತ್ವರೂಪವಾದ ಜ್ಞಾನಯಜ್ಞದಿಂದ ಯಾವಾಗಲೂ ಪಾಪವನ್ನು ಮಾಡುತ್ತಿರುವವರು ಮೂರ್ಖರು ದುರಾಶೆಯುಳ್ಳವರು ಮಲಿನ ದುರ್ಧಿಯ ಶಾಂತ ದೇವತಾ ದ್ರವ್ಯ ಜ್ಞಾನಯಜ್ಞೇನ ತೇನೇನ ಸಂಪುನಂತಿ ಕಲಾವಪಿ ಕೊಳಕರು ಕೆಟ್ಟ ಬುದ್ಧಿಯುಳ್ಳವರು ದುರ್ಧಿಯ ಕೆಟ್ಟ ಧೀಶಕ್ತಿ ಬುದ್ಧಿ ಉಳ್ಳವರು ಮಲಿನ ಕೊಳಕರು ಶಾಂತಾ ದೇವತಾ ದ್ರವ್ಯಭೋಜಿನ ದೇವತಾ ಸಂಬಂಧವಾದ ಹಣ ಮುಂತಾದವುಗಳಿಂದ ಜೀವಿಸುವವರು ಕೂಡ ಕಲಿಯುಗದಲ್ಲಿ ಸಹ ಪವಿತ್ರರಾಗುವರು ಪುರಾಣಸ್ಯಾಸ್ಯ ಪುಣ್ಯಂ ಸನ್ಮಹಾಪಾತಕನಾಶನಂ ಭುಕ್ತಿ ಮುಕ್ತಿ ಪ್ರದಂ ಚೈವ ಶಿವ ಸಂತೋಷ ಹೇತುಕಂ ಪುರಾಣಸ್ಯಾಸ್ಯ ಪುಣ್ಯಂ ಸತ್ ಮಹಾಪಾತಕನಾಶನಂ ಶಿವನ ಸಂತೋಷಕ್ಕೆ ಕಾರಣವಾದ ಈ ಪುರಾಣ ಶ್ರವಣದಿಂದುಂಟಾದ ಪುಣ್ಯವು ಬ್ರಹ್ಮಹತ್ಯಾದಿ ಮಹಾಪಾತಗಳನ್ನು ನಾಶ ಮಾಡಿ ಭುಕ್ತಿಯನ್ನು ಮೋಕ್ಷವನ್ನು ಕೊಡುವುದು ಭುಕ್ತಿ ಮುಕ್ತಿಪ್ರದಂ ಚ ಏವ ಶಿವ ಸಂತೋಷ ಹೇತುಕಂ ಇವೋದಾಹರಂತೀ ಅತ್ರ ಏವ ಉದಾಹರಂತೀ ಅಮಿತಿಹಾಸಂ उदाहरन्तीम् ಅಮಿತಿಹಾಸಂ ಪುರಾತನಂ ಯಸ್ಯ ಮಾತ್ರೇಣ ಪಾಪ ನಿರ್ಭವತ್ಯಲಂ ಈ ವಿಷಯದಲ್ಲಿ ಪೂರ್ವದಲ್ಲಿ ನಡೆದ ಒಂದು ಚರಿತ್ರೆಯನ್ನು ಹೇಳುವೆನು ಈ ಚರಿತ್ರೆಯನ್ನು ಕೇಳುವುದರಿಂದ ಪಾಪಗಳೆಲ್ಲವೂ ನಾಶವಾಗುವು ಅತ್ರ ಏವ ಉದಾಹರಂತಿ ಇಮಂ ಇತಿಹಾಸಂ ಅತ್ರೈವೋದಾಹರಂತಿ ಮಾಂ ಇತಿಹಾಸಂ ಪುರಾತನಂ ಇಲ್ಲಿ ಉದಾಹರಣೆಯನ್ನು ಕೊಡ್ತೇವೆ ಅಂತೇಳಿ ಇಮಂ ಇತಿಹಾಸಂ ಈ ಇತಿಹಾಸವನ್ನು ಪುರಾತನವಾದ ಚರಿತ್ರೆಯನ್ನು ಹೇಳ್ತೇವೆ ಉದಾಹರಣಾ ರೂಪವಾಗಿ ಆಸೀತ್ ಕಿರಾತನಗರೇ ಬ್ರಾಹ್ಮಣೋ ಜ್ಞಾನದುರ್ಬಲ ದರಿದ್ರೋ ರಸವಿಕ್ರೇತ ಮುಖಃ ಪರಿಭ್ರಷ್ಟೋ ವೈಶ್ಯವೃತ್ತಿಪರಾಯಣ ದೇವರಾಜ ಇತಿ ಖ್ಯಾತೋ ವಿಶ್ವಸ್ತಜನವಂಚಕಃ ಕಿರಾತವೆಂಬ ಪಟ್ಟಣದಲ್ಲಿ ಮೂಢನೂ ದರಿದ್ರನೂ ಆದ ದೇವರಾಜನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನು ತನ್ನ ಸ್ವಧರ್ಮವಾದ ಬ್ರಾಹ್ಮಣ ಕರ್ಮವನ್ನು ಬಿಟ್ಟು ದೇವತಾ ಪೂಜಾದಿಗಳನ್ನು ಸ್ನಾನ ಸಂಧ್ಯಾವಂದನಾದಿ ನಿತ್ಯಕರ್ಮಗಳನ್ನು ಮಾಡದೆ ರಸವಿಕ್ರಯ ಪರವಂಚನ ಮೊದಲಾದ ದುರ್ವ್ಯಾಪಾರಗಳಲ್ಲಿ ಆಸಕ್ತನಾಗಿದ್ದನು ಸವಿಪ್ರಾನ್ विप्रान् ವೈಶ್ಯಾನ್ वैश्यान् शूद्रांश्चापि ಪರಾನ್ ಹತ್ವಾ हत्वा नानाविषेणैव तत्तद्धनमपाहरत् अधर्मात् बहुवित्तानि पश्चात्तेनार्जितानि वै ನ ಧರ್ಮಾಯ ಧನಂ ತಸ್ಯ ಸ್ವಲ್ಪಂಚಾಪಿ ಹಪಾಪಿನಃ ಆ ಬ್ರಾಹ್ಮಣನು ನಾನಾ ವಿಧವಾದ ನೆಪದಿಂದ ಕ್ಷತ್ರಿಯರನ್ನು ವೈಶ್ಯರನ್ನು ಶೂದ್ರರನ್ನು ಮಿಕ್ಕ ಜಾತಿಯವರನ್ನು ಕೊಂದು ಅವರ ಧನವನ್ನೆಲ್ಲ ಅಪಹರಿಸುತ್ತಿದ್ದನು ಈ ರೀತಿಯಾಗಿ ಅನ್ಯಾಯ ಮಾರ್ಗದಿಂದ ಬೇಕಾದಷ್ಟು ಹಣವನ್ನು ಸಂಪಾದಿಸಿದನು ಆದರೆ ಆ ಪಾಪಿಯು ಆ ಹಣದಲ್ಲಿ ಸ್ವಲ್ಪವೂ ಕೂಡ ಧರ್ಮಕ್ಕೋಸ್ಕರ ಉಪಯೋಗಿಸುತ್ತಿರಲಿಲ್ಲ ಏಕದೈಕ ಸ ಸ್ನಾತು ಯಾತೋ ಮಹೀಸುರ ವೈಶ್ ವೇಶ್ಯಾಂ ಶೋಭಾವತೀಂ ನಾಮ ದೃಷ್ಟ್ವಾ ತತ್ರಾತಿಭಿ ಕೊಲಹ ಧನಿನಂ ವಿಪ್ರಂ ಜ್ಞಾತ್ವಾ ದೃಷ್ಟ್ವಾಥ ಸುಂದರಿ ವಾರ್ತಾಲಾಪೇನ ತಚ್ಚಿತ್ತಂ ಪ್ರೀತಿಮತ್ ಸಮಜಾಯತ ಒಂದು ದಿನ ಆ ಬ್ರಾಹ್ಮಣನು ಸ್ನಾನ ಮಾಡಲು ಕೆರೆಗೆ ಹೋದನು ಅಲ್ಲಿ ಶೋಭಾವತಿ ಎಂಬ ರೂಪವತಿಯಾದ ವೇಷ್ಯನ್ನು ನೋಡಿ ಚಿತ್ತಚಾಂಚಲ್ಯದಿಂದ ಕಾಮಪರೋಶನಾದನು ಆ ಸುಂದರಿಯಾದರೂ ಈ ಬ್ರಾಹ್ಮಣನನ್ನು ನೋಡಿ ಇವನಲ್ಲಿ ಧನವಿದೆ ಎಂದು ತಿಳಿದು ಅವನೊಡನೆ ಪ್ರೀತಿಯಿಂದ ಮಾತನಾಡುತ್ತಾ ಅವನಿಗೆ ತನ್ನಲ್ಲಿ ಪ್ರೀತಿ ಹುಟ್ಟುವಂತೆ ಮಾಡಿದಳು ಸ್ತ್ರೀಯಂಕರ್ತುಂ ಸತಾಂ ಮೇನೆ ಪತಿಂ ಚ ಸಾ ತಥಾ ಏವಂ ಕಾಮವಶೋ ಭೂತ್ವ ಬಹುಕಾಲಂ ವಿಜಹ್ರತು ಅವರಿಬ್ಬರು ಪತಿಪತ್ನಿಯರಂತೆ ಇರಲು ಪರಸ್ಪರ ಸಮ್ಮತಿಸಿ ಅದರಂತೆ ಇಬ್ಬರು ಕಾಮವಶರಾಗಿ ಬಹಳ ಕಾಲದವರೆಗೂ ಕ್ರೀಡಿಸಿದರು ಆಸನೆ ಶಯನೆ ಪಾನೆ ಭೋಜನೆ ಕ್ರೀಡನೆ ತಥಾ ದಂಪತಿಯು ಸದಾ ದ್ವೌತು ವವೃತಾತೇ ಪರಸ್ಪರಂ ಕುಳಿತುಕೊಳ್ಳುವುದರಲ್ಲಿಯೂ ಮಲಗುವುದರಲ್ಲಿಯೂ ಊಟ ಮಾಡುವುದರಲ್ಲಿಯೂ ಕುಡಿಯುವುದರಲ್ಲಿಯೂ ಆಟವಾಡುವುದರಲ್ಲಿಯೂ ಇಬ್ಬರು ಒಟ್ಟಿಗೆ ಇದ್ದು ನಿಜವಾದ ಗಂಡ ಹೆಂಡತಿರಂತೆ ಪರಸ್ಪರವಾಗಿ ವರ್ತಿಸುತ್ತಿದ್ದರು ಮಾತ್ರ ಪಿತ್ರ ತಥಾ ಪತ್ನಿಯ ವಾರಿತೋಪಿ ಪುನಃ ಪುನಃ ನಾಮನ್ಯತ ವಚಸ್ತೇಷಾಂ ಪಾಪವೃತ್ತಿಪರಾಯಣ ಪಾಪ ಕೆಲಸದಲ್ಲಿ ಆಸಕ್ತನಾದ ಆ ದೇವರಾಜನಿಗೆ ಸೂಳಿಯಾದ ಶೋಭಾವತಿಯ ಸಹವಾಸವನ್ನು ಬಿಡೆಂದು ತಂದೆ ತಾಯಿ ಹೆಂಡತಿಯವರು ಎಷ್ಟು ಹೇಳಿದರೂ ಕೇಳಲಿಲ್ಲ एकदेर्श्यावशाद् मातरं पितरं वधूं प्रसुप्तान्यवधूद्दुष्टो धनं तेषां तथा हरत् आत्मनीनं धनं यच्च पित्रादीनां तथा धनं वेश्यायै दत्तवान् सर्वं कामी तद्गतमानसः ಇಷ್ಟೇ ಅಲ್ಲದೆ ಕಾಮ್ಯಾದ ದೇವರಾಜನು ಒಂದು ದಿನ ಸಿಟ್ಟಿ ಸಿಟ್ಟಿನಿಂದ ಮಲಗಿದ್ದ ತನ್ನ ತಂದೆ ತಾಯಿ ಪತ್ನಿಯರನ್ನು ಕೊಂದುಬಿಟ್ಟು ಅವರ ಧನವನ್ನೆಲ್ಲ ಭರಿಸಿ ಆ ಹಣವನ್ನೆಲ್ಲ ತನ್ನ ಪ್ರೀತಿಪಾತ್ರರಾದ ಸೂಳೆಗೆ ಕೊಟ್ಟನು ಸೋಭಕ್ಷ್ಯ ಭಕ್ಷ್ಯ ಭಕ್ಷಕಃ ಪಾಪಿ ಮದಿರಾಪಾನಲಾಸಃ ಏಕ ಪಾತ್ರೇ ಸದವಾ ಭೌಕ್ಷೀತ್ ಸವೇಶ್ಯೋ ಬ್ರಾಹ್ಮಣಾಧಮಃ ಬ್ರಾಹ್ಮಣಾಧಮನದ ದೇವರಾಜನು ತಿನ್ನಬಾರದನ್ನೆಲ್ಲ ಅಭಕ್ಷ್ಯವಾದದ್ದನ್ನೆಲ್ಲ ತಿನ್ನುತ್ತಿದ್ದನು ಮದ್ಯವನ್ನು ಕುಡಿಯುತ್ತಿದ್ದನು ಆ ವೇಶ್ಯೆಯೊಡನೆ ಒಂದೇ ಪಾತ್ರೆಯಲ್ಲಿ ಊಟವನ್ನು ಮಾಡಿ ಸಹ ಮಾಡುತ್ತಾ ಅತಿ ಪಾಪಿಯಾಗಿದ್ದನು ಕದಾಚಿತ್ ದೈವಯೋಗೇನ ಪ್ರತಿಷ್ಠಾನ ಉಪಾಗತಃ ಶಿವಾಲಯಂ ದೃಶ್ಯಾಸವು ತತ್ರ ಸಾಧು ಜನಾವೃತಂ ಹೀಗಿರುತ್ತಿರಲು ಒಂದು ದಿನ ನೀಚನಾದ ದೇವರಾಜನು ಅಲ್ಲಲ್ಲಿ ತಿರುಗುತ್ತಾ ಒಂದು ಶಿವದೇವಾಲಯವನ್ನು ನೋಡಿದನು ಅಲ್ಲಿ ಅನೇಕ ಸಾಧುಗಳು ನೆರೆದು ಶಿವಕಥಾಶ್ರವಣವನ್ನು ಶ್ರವಣವನ್ನು ಮಾಡುತ್ತಿದ್ದರು ತತ್ರ तत्र ವಿಪ್ರೋಸೋ विप्रोऽसौ ಪ್ರಪೀಡಿತ ಶುಶ್ರಾವ ಸತತಂ शैवीं ಕಥಾಂ ವಿಪ್ರಮುಖೋದ್ಗತಾಂ ವಿಪರೀತವಾದ ಜ್ವರದಿಂದ ಪೀಡಿತನಾಗಿದ್ದುದರಿಂದ ಆ ಬ್ರಾಹ್ಮಣನು ಅದೇ ದೇವಾಲಯದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಬ್ರಾಹ್ಮಣರು ಹೇಳುತ್ತಿರುವ ಶಿವನ ಕಥೆಯನ್ನು ಅಕಸ್ಮ ಅಕಸ್ಮಾತ್ತಾಗಿ ಕೇಳಿದನು ದೇವರಾಜಶ್ಚ ಮಾಂ ಮಾಸಾಂತೆ ಜ್ವರೇಣ ಪೀಡಿತೋ ಮೃತ ಬದ್ಧೋ ಯಮಭಟೈ ಯಮಪುರಂ ಯಮಪುರಂಬಲಾತ್ ಒಂದು ತಿಂಗಳಾದ ನಂತರ ಆ ದೇವರಾಜನು ಜ್ವರದಿಂದ ಪೀಡಿತನಾಗಿ ಸತ್ತು ಹೋದನು ಅನಂತರ ಯಮನ ಯಮನ ಭಟರು ಅವನನ್ನು ಯಮಪಾಶಗಳಿಂದ ಬಿಗಿದು ಯಮನ ಪಟ್ಟಣಕ್ಕೆ ಒಯ್ದರು ತ್ರಿಶೂಲಾಂಚಿತಪಾಣಯ ಭಸ್ಮಭಾಸಿತ ಸರ್ವಾಂಗ ರುದ್ರಾಕ್ಷಾಂಚಿತ ವಿಗ್ರಹ ಅದೇ ಸಮಯದಲ್ಲಿ ತ್ರಿಶೂಲಗಳನ್ನು ಹಿಡಿದು ಭಸ್ಮಲೇಪನದಿಂದ ಬಿಳುಪಾದ ಶರೀರವುಳ್ಳವರು ರುದ್ರಾಕ್ಷ ಮಾಲೆಗಳನ್ನು ಧರಿಸಿದವರು ಆದ ಶಿವದೂತರು ಸಿಟ್ಟುಗೊಂಡು ಶಿವಲೋಕದಿಂದ ಬಂದು ಯಮನ ಪಟ್ಟಣವನ್ನು ಪ್ರವೇಶಿಸಿದರು ಶಿವಲೋಕಾತ್ ಸಮಾಗತ್ಯ ಕ್ರುದ್ಧಾಯಾಂ ಪ್ರೀಮ್ಯಯುಹು ತಾಡಯಿತ್ವಾ ತದ್ದೂತಾಸ್ತರ್ಜಯಿತ್ವಾ ಪುನಃ ಪುನಃ ದೇವರಾಜಂ ಸಮಾಮೋಚ್ಯ ವಿಮಾನೇ ಪರಮಾದ್ಭುತೆ ಉಪವೇಶೆ ಯದಾ ದೂತಾ ಕೈಲಾಸಂ ಗಂತುಮುತ್ಸ ಮುತ್ಸುಕಾ ತದಾ ಯಮಪುರಿ ಮಧ್ಯೆ ಮಹಾಕೋಲಾಹಲೋಭವತ್ ಧರ್ಮರಾಜಸ್ತಂ ಶುತ್ವ ಬಹಿರಾಗಮತ್ ದೃಷ್ಟ್ವಾ ಚತುರೋದೂತಾನ್ ಚತುರೋ ದೂತಾನ್ ಸಾಕ್ಷಾತ್ ಮಾಪರಾನ್ ಪೂಜಯಾಮಾಸ ಧರ್ಮಜ್ಞೋ ಧರ್ಮರಾಜೋ ಯಥಾವಿಧಿ ಆ ಶಿವದೂತರು ಆ ಯಮದೂತರನ್ನು ಹೊಡೆದು ಮತ್ತೆ ಮತ್ತೆ ಹೆದರಿಸುತ್ತಾ ದೇವರಾಜನನ್ನು ಅವರಿಂದ ಬಿಡಿಸಿ ಆಶ್ಚರ್ಯಕರವಾದ ವಿಮಾನದ ಮೇಲೆ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಹೊರಡಲನ್ನು ಆದರು ಅನಂತರ ಯಮಪಟ್ಟಣದಲ್ಲಿ ಈ ವಿಷಯವಾಗಿ ತುಂಬ ಗಲಾಟೆಯಾಯಿತು ಈ ಕೋಲಾಹಲವನ್ನು ಯಮನು ಕೇಳಿ ತನ್ನ ಮನೆಯಿಂದ ಹೊರಗೆ ಬಂದು ಈ ವಿಚಾರವನ್ನು ತಿಳಿದು ಧರ್ಮಜ್ಞನಾದದರಿಂದ ಪ್ರತ್ಯಕ್ಷನಾದ ರುದ್ರನಂತಿರುವ ನಾಲ್ಕು ಮಂದಿ ಶಿವದೂತರನ್ನು ನೋಡಿ ಅವರನ್ನು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿದನು ಜ್ಞಾನೇನ ಚಕ್ಷುಷಾ ಸರ್ವಂ ವೃತ್ತಾಂತಂ ಜ್ಞಾತವಾನ್ ಯಮಃ ನ ಭಯಾತ್ ಪೃಷ್ಟವಾನ್ ಕಿಂಚಿತ್ ಶಂಭೋರ್ದೂತಾನ್ ಮಹಾತ್ಮನಃ ಜ್ಞಾನದೃಷ್ಟಿಯಿಂದ ಅವರು ಹೊಂದಿರುವ ಮತ್ತು ಅಲ್ಲಿ ನಡೆದ ವಿಚಾರಗಳನ್ನೆಲ್ಲ ತಿಳಿದನು ಆದರೆ ಮಹಾತ್ಮನಾದ ಆ ಶಿವದೂತರನ್ನು ಈಶ್ವರನ ಹೆದರಿಕೆಯಿಂದ ಏನನ್ನೂ ಕೇಳಲಿಲ್ಲ ಪೂಜಿತಾ ಪ್ರಾರ್ಥಿತಾಸ್ತೇ ವೈ ಕೈಲಾಸಮಗಮಸ್ತದ ದದುಶಿವಾಯ ಸಾಂಬಾಯ ತಂ ದಯಾ ವಾರಿರಾಶಯೇ ಅನಂತರ ಯಮನು ಅವರನ್ನು ಯಥೋಚಿತವಾಗಿ ಪೂಜಿಸಿ ಬೀಳ್ಕೊಡಲು ಅವರೆಲ್ಲರೂ ಕೈಲಾಸಕ್ಕೆ ತೆರಳಿದರು ಮತ್ತು ದಯಾನಿಧಿಯು ಪಾರ್ವತಿ ಸಮೇತನಾದ ಆದ ಈಶ್ವರನಿಗೆ ಆ ದೇವರಾಜನನ್ನು ಅರ್ಪಿಸಿದರು ಈ ರೀತಿ ಆ ದೇವರಾಜನು ಶಿವ ಸಾನ್ನಿಧ್ಯವನ್ನು ಹೊಂದಿ ಸುಖದಿಂದಿದ್ದನು ಧನ್ಯಾ ಶಿವಪುರಾಣಸ್ಯ ಕಥಾ ಪರಮಭಾವನಿ ಯಸ್ಯ ಶ್ರವಣ ಮಾತ್ರೇಣ ಮುಕ್ತಿ ಮುಕ್ತಿಭಾಕ್ ಶಿವಪುರಾಣದಲ್ಲಿರುವ ಕಥೆಗಳನ್ನು ಕೇಳುವ ಮಾತ್ರದಿಂದಲೇ ಪಾಪಿ ಪಾಪಿಯಾದವನು ಸಹ ಮುಕ್ತಿಯನ್ನು ಹೊಂದುವನು ಆದ್ದರಿಂದ ಈ ಕಥೆಯು ಧನ್ಯವಾದುದು ಪರಮಪವಿತ್ರವಾದುದು ಸದಾಶಿವ ಮಹಾಸ್ಥಾನಂ ಪರಂಧಾಮ ಪರಂ ಪದಂ ಯದಾಹುರ್ವೇದ ವಿದ್ವಾಂಸ ಸರ್ವಲೋಕೋಪರಿಸ್ಥಿತಂ ಬ್ರಾಹ್ಮಣ ಕ್ಷತ್ರಿಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ಯೇ ಪ್ರಾಣಿನಃ ಹಿಂಸಿತ ಧನುಲೋಭೇನ ಬಹವೋ ಯೇನ ಪಾಪಿನ ವಧೂ ಹಂತಾ ವೇಶ್ಯಾಗಾಮೀ ಚ ಮದ್ಯಪಃ ದೇವರಾಜೋ ದ್ವಿಜಸ್ತತ್ರ ಗತ್ವಾ ಮುಕ್ತೋಭವತ್ ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಶಿವಪುರಾಣ ಮಹಾತ್ಮೇ ದೇವರಾಜ ನಾಮ ದ್ವಿತೀಯೋಧ್ಯಾಯ ವೇದವನ್ನು ಬಲ್ಲ ಜ್ಞಾನಿಗಳು ಶ್ರೇಷ್ಠವಾದ ಸ್ಥಾನವು ಸದಾಶಿವನ ಪವಿತ್ರವಾದ ವಾಸಸ್ಥಾನವೂ ಆದ ಕೈಲಾಸವನ್ನು ಎಲ್ಲ ಲೋಕಗಳಿಗಿಂತಲೂ ಮೇಲ್ಗಡೆಯಲ್ಲಿರುವುದೆಂದು ಹೇಳುವರು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳನ್ನು ಇನ್ನೂ ಇತರ ಜನಗಳನ್ನು ಹಣದ ಆಸೆಯಿಂದ ಹಿಂಸಿಸುತ್ತಿದ್ದ ತಾಯಿ ತಂದೆ ಹೆಂಡತಿಯರನ್ನು ಕೊಂದು ಯಾವಾಗಲೂ ವೇಷ್ಯಾಸಕ್ತನಾಗಿ ಮದ್ಯವನ್ನು ಕುಡಿಯುತ್ತಿದ್ದ ಪಾಪಿಯಾದ ದೇವರಾಜನು ಶಿವಕಥೆಯನ್ನು ಕೇಳಿ ಇಂತಹ ಪವಿತ್ರವಾದ ಸ್ಥಾನವನ್ನು ಪಡೆದನು ಕೈಲಾಸಕ್ಕೆ ಹೋಗಿ ಮುಕ್ತಿಯನ್ನು ಪಡೆದನು ಅನೇಕ ಪಾಪಕೃತ್ಯಗಳನ್ನು ಮಾಡಿದ ದೇವರಾಜನಂತಹ ದುರ್ಜನರು ಸಹ ಶಿವಪುರಾಣದಿಂದ ಸದ್ಗತಿಯನ್ನು ಹೊಂದುವರೆಂದ ಮೇಲೆ ಭಕ್ತಿಯಿಂದ ಶಿವಪುರಾಣವನ್ನು ಕೇಳುವವರಿಗೆ ಶಿವಲೋಕ ಪ್ರಾಪ್ತಿ ಉಂಟಾಗುವುದೆಂದು ಬೇರೆ ಹೇಳಬೇಕೇನು ಇಲ್ಲಿಗೆ ಸ್ಕಾಂದ ಮಹಾಪುರಾಣದ ಶಿವಪುರಾಣ ಮಹಾತ್ಮೆಯಲ್ಲಿ ದೇವರಾಜನ ಮುಕ್ತಿ ವರ್ಣನೆ ಎಂಬ ಎರಡನೇ ಅಧ್ಯಾಯವು ಮುಗಿದುದು ಹರ ಹರ ಮಹಾದೇವ ಹರಿ ಓಂ ಓಂ ನಮಃ ಶಿವಾಯ